ರಾಯಣಂ ನಮಸ್ಕೃತ್ಯ नरं चैव ದೇವಿಂ देवीं ವ್ಯಾಸಂ ತತೋ ततो जयमुदीरयेत् ಪರಬ್ರಹ್ಮಣೇ ನಮಃ ರಾಜಸೂಯವನ್ನು ಮಾಡುವುದಕ್ಕೆ ಯುಧಿಷ್ಠರನಿಗೆ ಎಲ್ಲ ವಿಧವಾದ ಯೋಗ್ಯತೆಯೂ ಇದೆ ಎಂಬುದಾಗಿ ಶ್ರೀಕೃಷ್ಣ ಹೇಳಿ ಅದಕ್ಕಿರುವ ಅಡಚಣೆಗಳನ್ನು ಕುರಿತು ವಿವರಿಸುವಲ್ಲಿ ಆ ಕಾಲದ ರಾಜಕೀಯ ಒಂದು ಸಮಸ್ತ ವಿಶ್ವದ ವಿಶ್ಲೇಷಣೆಯನ್ನು ಮಾಡ್ತಾನೆ ಇದು ಈ ಮಹಾಭಾರತ ಗ್ರಂಥದ ಪ್ರಧಾನ ವಿಷಯವಾದ ರಾಜಕೀಯಕ್ಕೆ ಮುಖ್ಯವಾದ ಒಂದು ಭಾಗ ಧರ್ಮರಾಜನನ್ನೇ ಮೇಲಕ್ಕೆ ಆತಕ್ಕೆ ತಂದು ಕೂರಿಸಿದ ಕೃಷ್ಣ ದುರ್ಯೋಧನ ಕುಲಾಂತಕ ಅಂತಾರೆ ಅವನ ಅಷ್ಟೋತ್ತರದಲ್ಲಿ ದುರ್ಯೋಧನ ಕುಲವನ್ನೇ ಆತಕ್ಕೆ ಹಾಳು ಮಾಡಿದ ಹುಟ್ಟಿದಾರಭ್ಯ ಅವತಾರ ಕಾಲದಿಂದ ಪೂತನೆಯಿಂದ ಹಿಡಿದು ಮಹಾಭಾರತ ಯುದ್ಧದಲ್ಲಿ ಅತಿರಥ ಮಹಾರಥರೆಲ್ಲರನ್ನು ಏತಕ್ಕೆ ಕೌಲಿಸಿದ ಇದು ಧರ್ಮರಾಜ್ಯ ಸ್ಥಾಪನೆಗೋಸ್ಕರವಾಗಿ ಅಂತ ಹೇಳಬೇಕಾದ್ರೆ ಧರ್ಮ ವಿರುದ್ಧವಾದವರು ಅಧರ್ಮದ ಶಕ್ತಿಗಳು ಎಲ್ಲೆಲ್ಲಿದ್ದರೂ ಅದನ್ನೆಲ್ಲ ಗುರುತು ಮಾಡಿದ್ದ ಕೃಷ್ಣ ಭಗವಂತನ ಅವತಾರಿ ಆದ್ದರಿಂದಲೇ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚದುಷ್ಕೃತಾಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಈ ಶ್ಲೋಕದ ಹಿನ್ನೆಲೆಯನ್ನು ಕೊಡುವುದು ಈ ಅಧ್ಯಾಯ ಆದ್ದರಿಂದ ಈ ಅಧ್ಯಾಯದ ವಿಷಯಗಳನ್ನು ನಾವು ಚೆನ್ನಾಗಿ ಗಮನಿಸಬೇಕು ಮಹಾಭಾರತ ಬರೀ ಮೋಕ್ಷದ ಗ್ರಂಥವಲ್ಲ ಒಂದು ಸಾಮ್ರಾಜ್ಯವನ್ನು ಏತಕ್ಕಾಗಿ ಕಟ್ಟಬೇಕು ಹೇಗೆ ಕಟ್ಟಬೇಕು ಕಟ್ಟುವುದರಲ್ಲಿರ್ತಕ್ಕಂಥ ಅಡಚಣೆಗಳೇನು ನಿವಾರಣೋಪಾಯಗಳೇನು ಅದನ್ನೆಲ್ಲ ಹೇಳ್ತಾನೆ ಮೊದಲನೇ ಅಂಶ ನೋಡಿ ಮಹಾಭಾರತ ಕಾಲದಲ್ಲಿ ಇನ್ನೂ ಬದುಕಿದ್ದಂತಹ ಪರಶುರಾಮರು ಚಿರಂಜೀವಿ ಅಂತ ನಂಬುತ್ತೇವೆ ಅವರು ನಿಜವಾದ ಕ್ಷತ್ರಿಯರೆಲ್ಲರನ್ನ ಕೊಂದು ಮುಗಿಸಿದ್ದರು ಜಾಮದಜ್ಞೇನ ರಾಮೇಣ क्षत्रं यदवशेषितं तस्मात् अवरजं लोके यदिदं क्षत्रसंज्ञितं कृतोऽयं कुलसङ्कल्पः क्षत्रियैर्वसुधाधिप निदेशवाग्भिः तत्ते आविदितं भरतर्षभ अयिलस्य इक्ष्वाकुवंशस्य प्रकृतिं परिचक्षते तानि चैकशतं विद्धि कुलानि भरतर्षभ ययास्तेस्त्वेव ಭೋಜಾನ ವಿಸ್ತರೋ ಗುಣತೋ ಮಹಾನ್ ಪರಶುರಾಮರು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡುವ ಅಷ್ಟು ದೊಡ್ಡ ಕ್ಷತ್ರಿಯೋತ್ಸಾದನ ಮಹಾಯಜ್ಞ ಕಾರ್ಯದಲ್ಲಿ ಅಭಿಜಾತ ಕ್ಷತ್ರಿಯರನ್ನು ಹುಟ್ಟಿನಿಂದಲೇ ಸಂಕರವಿಲ್ಲದೆ ಹುಟ್ಟಿದ ಕ್ಷತ್ರಿಯರೆಲ್ಲರನ್ನ ಕೊಂದು ಮುಗಿಸಿದ್ರು ಉಳಿದವರು ಯಾರು ಉಳಿದವರು ಪುರೂರವ ಇಕ್ಷ್ವಾಕು ಪುರೂರವ ಚಂದ್ರವಂಶದ ದೊರೆಯ ಅನೇಕ ವಿಭಾಗಗಳಲ್ಲಿ ಯಯಾತಿ ಸಂತಾನದಲ್ಲಿ ಕೃಷ್ಣ ಹೇಳ್ತಾನೆ ಈಗ ಉಳಿದಿರುವುದು ಬರೀ ನೂರ ಒಂದು ಕುಲ ಹಂಡ್ರೆಡ್ ಆ್ಯಂಡ್ ಒನ್ ಫ್ಯಾಮಿಲೀಸ್ ಇಡೀ ಜಗತ್ತನ್ನು ಆಳ್ತಾ ಇದ್ದಾರೆ ಅಂದರೆ ಜರಾಸಂಧ ಯಾರು ಅವನು ಪುರೂರ ವಂಶದವನೇ ಹಸ್ತನಾವತಿಯ ದಾಯಾದ ಕೃಷ್ಣನಿಗೂ ದಾಯಾದ ಆದ್ದರಿಂದ ಅವನು ನಮಗೆ ಬಹಳ ಮುಖ್ಯವಾದ ಶತ್ರುವಾಗಿದ್ದಾನೆ ರಾಜಸೂಯಕ್ಕೆ ಅವನೇನು ಮಾಡ್ತಾ ಇದ್ದಾನೆ is gathering momentum gathering force ಲೋಕದಲ್ಲಿರ್ತಕ್ಕ ಎಲ್ಲ ರಾಜರುಗಳನ್ನು ತನಗೆ ಅಧಿ ತನಗೆ ಅಧೀನರನ್ನಾಗಿ ಮಾಡಿಕೊಂಡು ಆಗಲೇ ಹೇಳಿದುವಲ್ಲ ಈ ರೆಸಾಸ್ಟ್ ರಾಜಕೀಯ ಇದ್ದ ಹಾಗೆ ಎಂಬತ್ತಾರು ಮೂರ್ಧಾಭಿಷಿಕ್ತ ದೊರೆಗಳನ್ನು ಒಂದು ಕಡೆ ಸೇರಿಸಿ ಸೆರೆಯಲ್ಲಿ ಇಟ್ಟಿದ್ದ ಇವತ್ತು ಹೋಟೆಲ್ ಅಂತವೆ ಆವತ್ತು ಸೆರೆ ಮನೆ ಅಂತ ಇದ್ರು ಇಷ್ಟೇ ವ್ಯತ್ಯಾಸ ನೆಪ ಏನಿಟ್ಟಿದ್ದ ಎಂಬತ್ತಾರು ಜನ ದೊರೆಗಳ ಜೊತೆಗೆ ಇನ್ನೊಂದು ಹದಿನಾಲ್ಕನ್ನು ಸೇರಿಸಿ ಒಟ್ಟು ಒಂದು ನೂರನ್ನಾಗಿ ಮಾಡಿ ಶಂಕರನಿಗೆ ಬಲಿ ಕೊಟ್ಟು ನೂರ ಒಂದು ತಲೆಗಳ ರುಂಡಗಳ ಮಾಲೆಯನ್ನು ಮಾಡಿ ಅರ್ಪಿಸಿದರೆ ಅವನು ಭಾರತ ದೇಶದ ದೊರೆ ಅಲ್ಲದೆ ಇಡೀ ಚ ಜಗತ್ತಿಗೆ ಚಕ್ರವರ್ತಿ ಆಗ್ತಾನೆ ಸಮ್ರಾಟ ಆಗ್ತಾನೆ ಅಂತ ಯಾರೋ ಹಾರಿಸಿದರು ಇದು ರಿಚುವಲಿಸ್ಟಿಕ್ ಮುಗ ರಾಜಸೂಯ ಮಾಡದೇ ದೊರೆಯಾಗುವುದಂದ್ರೇನು ಶಾರ್ಟ್ಕಟ್ ಮಾಡುವುದಂದ್ರೇನು ಲೋಕದಲ್ಲಿರುವ ಎಲ್ಲ ಜನರನ್ನು ಬೆದರಿಸಿ ಸರಿಯಲ್ಲಿ ಕೊಳೆ ಹಾಕಿ ನನ್ನನ್ನೇ ದೊರೆ ಅಂತ ಒಪ್ಕೋಬೇಕು ಚಕ್ರವರ್ತಿ ಅಂತ ಹೇಳಿದ್ರೆ ಕೊಂದು ಹಾಕಿಬಿಡ್ತೇನೆ ಅಂತ ಇವತ್ತು ಬಲವಿದ್ದವನು ಜನಬಲವನ್ನು ಪುಂಡಬಲವನ್ನು ಹಣದಿಂದಲೋ ಸೈನ್ಯ ಬಲದಿಂದಲೋ ಸಂಪಾದಿಸಿಕೊಂಡು ಚಕ್ರವರ್ತಿ ಆಗಬೇಕು ಅಂತ ಏನು ಹವಣಿಕೆ ಮಾಡ್ತಾರೆ ಅದರ ಪೂರ್ವರೂಪ ಅಂತ ಕಾಣುತ್ತೆ ಇದರಲ್ಲಿ ಒಂದು ಪೊಲಿಟಿಕಲ್ ಸೈಡ್ ಇದೆ ಇದರಲ್ಲಿ ಒಂದು ರಿಚುವಲಿಸ್ಟಿಕ್ ಸೈಡ್ ಇದೆ ಜನರು ಇದನ್ನು ಒಂದಕ್ಕೊಂದಕ್ಕೆ ಬೆರೆಸದೇ ಇರುವಂತೆ ಗ್ರಹಣ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾನೆ ಕೃಷ್ಣ ಇದಾನೀಮೇವ ವೈರಾಜನ್ ಜರಾಸಂಧೋ ಮಹೀಪತಿ ಅಭಿಭೂಯ ಶ್ರಿಯಂ ತೇಷಾಂ ಕುಲಾನಾಂ ಆ ನೂರೊಂದು ಕುಲದಲ್ಲಿ ಎಂಬತ್ತಾರನ್ನು ತಾನು ವಶ ಮಾಡಿಕೊಂಡಿದ್ದಾನೆ ಸ್ಥಿತೋ ನರೇಂದ್ರಾಣ ಓಜಸ ಅಕ್ರಮ್ಯ ಸರ್ವಶಃ ಆದರೆ ಇನ್ನೂ ರಾಜಸೂಯನೂ ಮಾಡಿಲ್ಲ ಇಡೀ ಜಗತ್ತನ್ನು ಪೂರ್ತಿ ಗೆದ್ದಿಲ್ಲ ಅವನಿಗೇನೇನು ತೊಂದರೆ ಇತ್ತು ಅಂತ ಕೇಳಿದರೆ ತನ್ನ ಆಕ್ರಮಣ ಎಲ್ಲ ಕಡೆ ಹಬ್ಬಬೇಕು ಅಂತ ಮಧುರೆಯ ಕಂಸನನ್ನು ತನ್ನ ಅಳಿಯ ಅಂತ ಮಾಡಿಕೊಂಡಿದ್ದ ಅವನಿಗಿಬ್ಬರು ಹೆಣ್ಣು ಮಕ್ಕಳಿದ್ದರು ಜರಾಸಂಧನಿಗೆ ಅಸ್ಥಿ ಪ್ರಾಪ್ತಿ ಎಂಬುದಾಗಿ ಆ ಎರಡೂ ಹೆಣ್ಣು ಮಕ್ಕಳನ್ನ ಜರಾಸಂಧ ತನ್ನ ಅಳಿನನ್ನಾಗಿ ಮಾಡಿಕೊಂಡ ಕಂಸನಿಗೆ ಕೊಟ್ಟಿದ್ದ ಕಂಸನಿಗೆ ಅಧಿಕಾರ ಕೊಟ್ಟವರು ಯಾರು ಕಂಸ ತಂದೆಯನ್ನೇ ಸರಿಯಲ್ಲಿಟ್ಟು ಅತಿಕ್ರಮ ಮಾಡಿಕೊಂಡಿದ್ದ ಅದೇ ರೀತಿ ಚೇದಿ ರಾಜ್ಯದಲ್ಲಿ ಭೀಷ್ಮಕ ಭೀಷ್ಮಕನನ್ನು ಮೂಲಗೊತ್ತಿ ರುಕ್ಮಿ ಎಂಬುವನು ಅತಿಕ್ರಮಣ ಮಾಡಿದ್ದ ಚೇದಿ ರಾಜ್ಯದಲ್ಲಿ ಅದೇ ಕೆಲಸವನ್ನು ಶಿಶುಪಾಲ ಮಾಡಿದ್ದ ಇವರೆಲ್ಲ ಪುಂಡರು ಒಮ್ಮತಪ್ಪ ಒಬ್ಬರು ಪುಂಡರು ಒಬ್ಬರು ಸಕ್ರಮದಲ್ಲಿ ಅಧಿಕಾರಕ್ಕೆ ಬಂದವರಲ್ಲ ಪಶ್ಚಿಮದಲ್ಲಿ ನಮ್ಮ ಸಿಂಧ್ ಪ್ರಾಂತ ಅಂತ ಏನು ಹೇಳ್ತೇವೆ ಇವತ್ತು ಪಾಕಿಸ್ತಾನದಲ್ಲಿ ಸೇರಿದೆ ಅಲ್ಲಿ ಕಾಲಯವನ ಎಂಬ ಒಬ್ಬ ಗ್ರೀಕ್ ಸೇರಿಕೊಂಡಿದ್ದ ಕಪ್ಪು ಬಣ್ಣದವನು ಕರಭಕ ಅಂತ ಅವನ ಹೆಸರು ಅವನ ತಲೆಯಲ್ಲಿ ಸಹಜವಾಗಿ ಹುಟ್ಟು ಬಂದ ಒಂದು ಥಳಥಳ ಹೊಳೆಯುವ ಮಣಿ ಅಶ್ವತ್ಥಾಮನ ತಲೆಯಲ್ಲಿದ್ದಂತೆ ಇತ್ತು ಅವರೆಲ್ಲರ ಕಥೆಯನ್ನು ಹೇಳ್ತಾನೆ ಅಂದರೆ ಪಶ್ಚಿಮದ ಸಿಂಧಿನಿಂದ ಹಿಡಿದು ಪೂರ್ವದ ಪೌಂಡ್ರಕನ ತನಕ ದಕ್ಷಿಣದಲ್ಲಿ ಚೈದ ರಾಜ್ಯ ಮತ್ತು ವಿದರ್ಭದ ರುಕ್ಮಿ ಇನ್ನು ಅನೇಕಾನೇಕರು ಇವನನ್ನು ಓಲೈಸ್ತಾ ಇದ್ದರು ಅವರಿಗೆಲ್ಲ ಅವನು ಆಶೆ ತೋರಿಸಿದ್ದ ನಾನು ಚಕ್ರವರ್ತಿ ಆದರೆ ನೀನೇ ಮಂತ್ರಿ ನಾ ಚಕ್ರವರ್ತಿ ಆದರೆ ನೀನೇ ಸೇನಾಪತಿ ನಾ ಚಕ್ರವರ್ತಿ ಆದರೆ ನೀನೇ ಧರ್ಮಪಾಲಕ ಪಶ್ಚಿಮಕ್ಕೆ ನೀನೇ ದೊರೆ ಉತ್ತರಕ್ಕೆ ನೀನೇ ದೊರೆ ಅಂತ ಒಂದು ಶ್ಯಾಡೋ ಮಿನಿಸ್ಟ್ರಿ ಇವುಗಳನ್ನು ಮಾಡಿದ್ದ ಸ್ವಸಾಮ್ರಾಜ್ಯ ಮಹಾರಾಜ ಪ್ರಾಪ್ತೋ ಭವತಿ ಯೋಗತಃ ಯಾವನು ದೊರೆಯಾಗಬೇಕು ರಾಜಸೂಯ ಮಾಡಿದರೆ ದೊರೆಯಾಗಬೇಕು ರಾಜಸೂಯ ಮಾಡುವುದು ಧರ್ಮಕ್ಕೆ ಬದ್ಧವಾದ್ದು ಬಲಾತ್ಕಾರದ ಮಾಡುವುದಲ್ಲ ಇವನಿಗದು ಬೇಕಾಗಿರಲಿಲ್ಲ ರಾಜನ್ ಸೇನಾಪತಿರ್ಜಾತಃ ಶಿಶುಪಾಲ ಪ್ರತಾಪವಾನ್ ತಮೇವ ಚ ಮಹಾರಾಜ ಶಿಷ್ಯವತ್ಸಮುಪಸ್ಥಿತ ವಕ್ರ ಕರುಷಾಧಿಪತಿ ವಕ್ರ ದಂತ ದಂತವಕ್ರ ಈ ಶಿಶುಪಾಲ ದಂತವಕ್ರ ಇವರಿಬ್ಬರು ರಾಮಾಯಣ ಕಾಲದಲ್ಲಿ ರಾವಣ ಕುಂಭಕರ್ಣರಾಗಿದ್ದವರು ಅದಕ್ಕೆ ಪೂರ್ವದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶುಪುಗಳಾಗಿದ್ದವರು ಈ ಮೂರನೇ ಜನ್ಮದಲ್ಲಿ ಕೃಷ್ಣನಿಂದ ಅವರಿಗೆ ಜನ್ಮ ವಿಮೋಚನೆ ಅದರಲ್ಲಿ ಈ ಶಿಶುಪಾಲನೆಂಬುವನು ಸಂಬಂಧ ದೃಷ್ಟಿಯಲ್ಲಿ ನೋಡಿದರೆ ಕುಂತಿಯ ತಂಗಿಯ ಮಗ ಅಂದರೆ ಪಂಚಪಾಂಡವರು ಕೃಷ್ಣನಿಗೆ ಹೇಗೆ ಒಂದು ರೀತಿಯಲ್ಲಿ ಸಂಬಂಧವೋ ಅದೇ ಸಂಬಂಧದಲ್ಲಿದ್ದವನು ಈ ಶಿಶುಪಾಲ ಅವನ ಕಥೆಯನ್ನು ಮುಂದೆ ಶಿಶುಪಾಲ ಸಂಹಾರ ಸಂದರ್ಭದಲ್ಲಿ ಭೀಷ್ಮರು ಹೇಳ್ತಾರೆ ಹುಟ್ಟಿದಾಗಲೇ ಅನೇಕ ಮುಖಗಳು ಅನೇಕ ಕೈಗಳು ಅನೇಕ ಕಾಲುಗಳು ಭಯಂಕರಾಕಾರ ಭಯಂಕರ ಧ್ವನಿಯಿಂದ ಅವನನ್ನು ಹೆತ್ತವಳು ಶ್ರುತಶ್ರವೆ ಕುಂತಿಯ ತಂಗಿ ಕಿರಿಚಿಕೊಂಡಳು ಅಶ್ರೀರವಾಣಿ ಹೇಳಿತು ಈ ಮಗುವಿಗೆ ಸ್ವರೂಪ ಬರುತ್ತದೆ ಯಾವನ ಮಡಿಲಲ್ಲಿಟ್ಟರೆ ಸ್ವರೂಪ ಬರ್ತದೆಯೋ ಅವನ ಕೈಲಿ ಇದಕ್ಕೆ ಮೃತ್ಯು ಎಂಬುದಾಗಿ ಬಂದವರಿಗೆಲ್ಲ ಮಡಲಲ್ಲಿ ಮಗುವನ್ನು ಇಡ್ತಿದ್ಲು ಸೂತಿಕಾಗ್ರಹದಲ್ಲಿ ಸೋದರತೆಯನ್ನು ನೋಡುವುದಕ್ಕೆ ಶ್ರೀಕೃಷ್ಣನು ಒಮ್ಮೆ ಹೋದ ಅವನ ಮಡಲಲ್ಲಿಯೂ ಮಗುವನ್ನಿಟ್ಟ ಕೂಡಲೇ ಅದಕ್ಕೆ ಸ್ವರೂಪ ಉಂಟಾಗಿ ಅನೇಕ ತಲೆಗಳು ಕೈಕಾಲುಗಳು ಮಾಯವಾಗಿ ಸೋದರತ್ತೆ ತನ್ನ ಸೋದರಳಿನ ಕಾಲುಗಳನ್ನು ಹಿಡ್ಕೊಳ್ತಾಳೆ ಈ ಮಗುವನ್ನು ಕೊಲ್ಲಬೇಡಪ್ಪ ಶ್ರೀಕೃಷ್ಣ ಪ್ರಾಣಭಿಕ್ಷೆ ಕೊಡು ಎಂಬುದಾಗಿ ಆಗ ಶ್ರೀಕೃಷ್ಣ ಪ್ರತಿಜ್ಞೆ ಮಾಡಿದ ಇವನೊಂದು ನೂರು ತಪ್ಪು ಮಾಡಿದರೂ ಮನ್ನಿಸ್ಕೊಳ್ತೇನೆ ಅತ್ತೆ ಹೋಗು ಅಂತ ನೂರು ತಪ್ಪು ಮಾಡಿದ್ರು ಮನ್ನಿಸ್ತೇನೆ ಅಂದರೆ ನೂರಂದ್ರೆ ನೂರೇ ತೊಂಬತ್ತೊಂಬತ್ತು ಪ್ಲಸ್ ಒಂದು ಅಂತ ಹೇಳಿದ್ದಾನೆ ಅಂತ ಅವಳು ತಿಳ್ಕೊಳ್ಳಿಲ್ಲ ನೂರ ಸರಿಯಾಗಿ ನೂರು ಅಂತ ಅವಳು ಅನಂತ ಅಂತ ಭಾವಿಸಿದ್ಲು ನನ್ನ ಮಗನ ತಪ್ಪನ್ನೆಲ್ಲ ಮನ್ನಿಸ್ತಾನೆ ಅಂತ ಆದರೆ ಹುಟ್ಟಿದವನು ರಾಕ್ಷಸನಾದ್ದರಿಂದ ಅವನ ಪೂರ್ವೋತ್ತರ ಚರಿತ್ರೆಗಳಿಂದೆಲ್ಲ ಲೆಕ್ಕ ಇಟ್ಟು ಲೆಕ್ಕ ಇಟ್ಟು ಕೃಷ್ಣ ರಾಜಸೋಯ ಸಭೆಯಲ್ಲಿ ಮುಂದೆ ತನ್ನನ್ನು ಅಗ್ರಪೂಜಾ ಸಂದರ್ಭದಲ್ಲಿ ನಿಲ್ಲಿಸುವಾಗ ನೂರು ತಪ್ಪುಗಳನ್ನು ಒಂದು ಎರಡು ಮೂರು ಎಣಿಸಿ ಕೊನೆಯಲ್ಲಿ ಶಿರಿಚ್ಛೇದ ಮಾಡ್ತಾನೆ ಇಂಥವನು ಇನ್ನೂ ಬದುಕಿದ್ದ ಕಳ್ಳನರಿಯಂತೆ ಅವನು ಈ ಜರಾಸಂಧನಿಗೆ ಮುಂದೆ ಬರುವ ಭಾವಿ ಸೇನಾಧಿಪತಿ would be commander in chief ವಕ್ರ ಮಾಯಾಯೋಧಿ ಮಹಾಬಲಹ ಮೋಸಗಾರ ಮೋಸದಿಂದ ಮಾಡುವವನು ಇನ್ನಿಬ್ಬರಿದ್ದರು ಸೇನಾಧಿಪತಿಗಳು ಜರಾಸಂಧನಿಗೆ ಹಂಸ ಮತ್ತು ಡಿಂಬಕ ಅಂತ ತುಂಬ ರೋಚಕವಾದ ಕಥೆ ಈ ಹಂಸ ಡಿಂಬಕರು ಅವಳಿ ಮಕ್ಕಳಾಗಿ ಹುಟ್ಟಿದವರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರು ಏನು ಬೇಕು ಅಂತ ಕೇಳಿದರೆ ಯಾವ ಶಸ್ತ್ರಗಳಿಂದಲೂ ನಾವು ಸಾಯಬಾರದು ನಾಮಭ್ಯಾಂ ಹಂಸ ಡಿಂಬಕವು ಅಶಸ್ತ್ರ ನಿಧನಾ ಉಭವೂ ತಾವು ಸಹಿತೌ ವೀರು ಜರಾಸಂದಶ್ಚ ವೀರ್ಯವಾನೇ ನಮ್ಮನ್ನು ಯಾರೂ ಕೊಲ್ಲಬಾರದು ಶಸ್ತ್ರಗಳಿಂದ ಸಾಯಬಾರದು ಅಂತ ವರಗಳನ್ನು ಕೇಳಿಕೊಂಡ್ರು ಆದ ಬ್ರಹ್ಮ ಹೇಳ್ದ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಮತ್ತೊಂದೇನಾದರೂ ಉಪಾಯವನ್ನು ಮಾಡಿ ಅಂತ ಕೇಳಲಾಗಿ ಅವರೇನೋ ಹೇಳಿದರು ಇದು ಕೃಷ್ಣನಿಗೆ ಗೊತ್ತಿತ್ತು ಇವರು ಹುಟ್ಟಿದ್ದು ಹೀಗೆ ಅಂತ ಅದಕ್ಕೊಂದು ಕಾಲದಲ್ಲಿ ಏನು ಉಪಾಯ ಮಾಡಿದ ಅಂದರೆ ತಾನು ಬಲರಾಮನು ಈ ಹಂಸಡಿಂಬಕರಿರುವಲ್ಲಿ ಹೋಗಿ ಬಲರಾಮ ಮೋಸದಿಂದ ಒಂದು ಸಲ ಊರಲ್ಲಿ ಡಂಗೂರ ಹಾಕಿಬಿಟ್ಟ ಹಂಸನೆಂಬುವನು ನದಿಯಲ್ಲಿ ಬಿದ್ದು ಸತ್ತು ಹೋದ ಅಂತ ಅವನು ಬದುಕಿದ್ದಾಗಲಿ ಈ ಸಮಾಚಾರ ಸುಳ್ಳು ಸಮಾಚಾರ ಹರಡಲಾಗಿ ಡಿಂಬಕ ಅದನ್ನೇ ಕೇಳಿ ಅಣ್ಣ ಹೋದ್ಮೇಲೆ ನಾನು ಯಾಕಿರಬೇಕು ಅಂತ ಅವನು ನದಿಯಲ್ಲಿ ಬಿದ್ದ ಅವನು ನದಿಯಲ್ಲಿ ಬಿದ್ದ ಮೇಲೆ ಹಂಸನಿಗೆ ಗೊತ್ತಾಗಿ ನಾನು ಯಾಕಿರಬೇಕು ಅಂತ ಅವನು ನದಿಯಲ್ಲಿ ಬಿದ್ದು ಸತ್ತ ಇಂಥ ಅನೇಕ ಉಪಾಯಗಳನ್ನು ಕೃಷ್ಣ ಮಾಡ್ತಾನೆ ಮಾಡ್ಬೋದೆ ಅಂತ ಕೇಳಿದ್ರೆ ಅಂಥ ಮಾಯಾವಿಗಳನ್ನು ಮಾಯಾ ರೀತಿಯಲ್ಲೇ ಕೊಲ್ಲಬೇಕು ಅನ್ನೋದು ಮರ್ಮ ಅಥಹಂಸ ಇತಿ ಖ್ಯಾತಃ ಕಶ್ಚಿದಾಸೀನ್ ಮಹಾನ್ ನೃಪ ರಾಮೇಣ ಸಹತಸ್ತತ್ರ ಸಂಗ್ರಾಮೇಷ್ಟಾದಶಾವರೇ ಇಲ್ಲ ಕಂಸ ಭಾರ್ಯ ಜರಾಸಂಧಂ ದುಹಿತ ಮಾಗಧ ನೃಪಂ ಅಂದರೆ ಜರಾಸಂದನ ಬೇರುಗಳನ್ನು ಒಂದೊಂದಾಗಿ ಕೃಷ್ಣ ಕತ್ತರಿಸ್ತಾ ಬಂದ ಒಬ್ಬನೇ ಒಂದೇ ಸಲಕ್ಕೆ ಮುಗಿಸೋಕ್ಕಾಗೋಲ್ಲ ಅಂತ ಹಂಸಡಿಂಬಕರು ಈ ರೀತಿ ಹೋದರು ಕಂಸನನ್ನು ಸ್ವಯಂ ಕೃಷ್ಣನೇ ಕೊಂದ ಕೊಂದ ಮೇಲೆ ಕಂಸನ ಪತ್ನಿಯರು ಜರಾಸಂದನ ಹೆಣ್ಣು ಮಕ್ಕಳನ್ನು ಹೇಳ್ತಾನೆ ನೀವು ರಾಜಕೀಯ ಕಿಳಿಯಿದೆ ಇರುವುದಾದರೆ ನಮ್ಮ ಮಧುರೆಯಲ್ಲಿರಬಹುದು ಇಲ್ಲದೆ ಆದರೆ ನಿಮ್ಮ ತಂದೆ ಮನೆಗೆ ಹೋಗ್ಬೋದು ಅಂಥೇಳಿ ಅವರ ಊರನ್ನೇ ಬಿಟ್ಟು ತಂದೆಯಲ್ಲಿ ದೂರು ಕೊಟ್ಟರು ನಮ್ಮನ್ನು ವಿಧೆ ಮಾಡಿಬಿಟ್ಟ ಕೃಷ್ಣ ಅಂತ ಅಲ್ಲಿಂದ ಗೊತ್ತಾಯಿತು ಇವನಿಗೆ ಇನ್ನಷ್ಟು ಹಿಂಸೆ ಕೊಡುವುದಕ್ಕೆ ಆರಂಭವಾಯಿತು ಪತಿಗ್ನಮ್ಮೆ ಜಹೀತ್ಯೇವಂ ನಮ್ಮ ಗಂಡನನ್ನು ಕೊಂದವನನ್ನು ಕೊಲ್ಲು ಅಂತ ಆ ಹೆಣ್ಮಕ್ಕಳು ತಂದೆಗೆ ಪ್ರೋತ್ಸಾಹ ಕೊಟ್ಟರು ಅಲ್ಲಿಂದ ಆಚೆಗೆ ಇನ್ನು ಈ ಕಡೆಯಲ್ಲಿ ನೋಡಿದರೆ ಯವನಾಧಿಪತಿ ಕಾಲಯವನ ಅಂತ ಒಬ್ಬ ಇದ್ದ ಕಾಲಯವನನ ಕತೆ ಹೇಳಬೇಕು ಯವನ ಅಂದರೆ ಗ್ರೀಕ್ ಅವನು ತಂದೆ ಗ್ರೀಸ್ ದೇಶದವನು ತಾಯಿ ಭಾರತೀಯಳು ಅಕ್ಷರ ಅಂತ ಹೆಸರು ಅವಳ ಹೆಸರು ಅಕ್ಷರಾದೇವಿ ಒಂದು ಕಾಲದಲ್ಲಿ ಯಾದವರ ಪುರೋಹಿತರಾಗಿದ್ದ ಗರ್ಗಾಚಾರ್ಯರು ಸಣ್ಣಗೆ ಎತ್ತರಕ್ಕೆ ಮಹಾಪಂಡಿತರಾಗಿದ್ದವರನ್ನು ಯಾದವರು ರೇಗಿಸಿಬಿಟ್ರು ನೀವು ಗಂಡಸೇ ಅಲ್ಲ ಅಂತ ಉಜ್ವಲ ಬ್ರಹ್ಮಚಾರ್ಯರಿದ್ದವರು ರೇಗಿಸಿಬಿಟ್ರು ಇವರು ಕೋಪಗೊಂಡು ಪೌರೋಹಿತ್ಯವನ್ನು ಬಿಟ್ಟು ಹಿಮೋತ್ ಪರ್ವತಕ್ಕೆ ಹೋಗಿ ಪರಮಶಿವನನ್ನು ಕುರಿತು ಧ್ಯಾನ ಮಾಡಿ ಒಳ್ಳೆಯ ಮಗ ನನಗೆ ಬೇಕು ಅಂತ ಕೇಳಿದರು ಅದಕ್ಕಾಗಿ ವ್ರತವನ್ನು ಮಾಡಿದರು ದಿವಸ ಊಟ ಮಾಡುವಾಗ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಇಲ್ಲಿ ಕಬ್ಬಿಣದ ಪುಡಿಯನ್ನು ತಿಂದು ತಿಂದು ತಿಂದು ಮೈಯನ್ನು ಗಟ್ಟಿ ಮಾಡಿಕೊಂಡರು ಆ ಹೊತ್ತಿನಲ್ಲಿ ಈ ಪಶ್ಚಿಮ ದೇಶದ ಯವನನಿಗೆ ಮಕ್ಕಳಿಲ್ಲದೇ ಇದ್ದದ್ದರಿಂದ ತನ್ನ ಪತ್ನಿ ಅಕ್ಷರಾದೇವಿಯಲ್ಲಿ ಗರ್ಗಾಚಾರ್ಯರನ್ನು ನಿಯೋಗ ಮಾಡುವಂತೆ ಕೇಳಿದ ಈ ನಿಯೋಗದಿಂದ ಹುಟ್ಟಿದವನೇ ಈ ಕಾರಭಕ್ಕನೆಂಬ ಕಾಲಯವನ ಇವರು ಕಬ್ಬಿಣದ ಪುಡಿ ತಿಂದು ತಿಂದು ಮೈ ಗಟ್ಟಿ ಮಾಡಿಕೊಂಡಿದ್ದರು ಇವರಿಗೆ ನಿಯೋಗದಲ್ಲಿ ಹುಟ್ಟಿದ ಮಗ ಒಂದು ದೃಷ್ಟಿಯಲ್ಲಿ ಅದಕ್ಕೆ ಕಪ್ಪಾಗಿದ್ದ ಗ್ರೀಕರು ಬೆಳ್ಳಿಗಿರ್ತಾರೆ ಸಾಮಾನ್ಯವಾಗಿ ಇವನೊಬ್ಬ ಕಪ್ಪಿಗಿದ್ದರಿಂದ ಅವನಿಗೆ ಇವನ ಎಂಬುದಾಗಿ ಹೆಸರಾಯಿತು ಅವನನ್ನು ಸ್ನೇಹ ಮಾಡಿಕೊಂಡ ದುಷ್ಟರು ದುಷ್ಟರಿಗೆ ಸ್ನೇಹವನ್ನು ಇವತ್ತಿನ ರಾಜಕೀಯದಲ್ಲಿಯೂ ಮಾಡುವಂತೆ ಜರಾಸಂಧ ಅವನನ್ನು ಪಶ್ಚಿಮಕ್ಕೆ ಅಧಿಪತಿಯನ್ನಾಗಿ ಮಾಡಿ ತನ್ನ ಅಳಿಯನನ್ನು ಕಂಸನನ್ನು ಕೊಂದ ಕೃಷ್ಣನಿಗೆ ಸೇಡು ತೀರಿಸ್ಕೋಬೇಕು ಅಂತ ಮಧುರಾಪುರಿಯ ಮೇಲೆ ಹದಿನೆಂಟು ಸಲ ದಂಡಯಾತ್ರೆ ಎತ್ತಿ ಬಂದ ಗಜ್ನಿ ಮಹಮ್ಮದನಂತೆ ಅದರಲ್ಲಿ ಒಂದು ಸಲ ಈ ಕರಭಕ ಪಶ್ಚಿಮದಿಂದ ಮೊದಲು ಮುತ್ತಿಗೆ ಹಾಕಿಬಿಟ್ಟ ಪೂರ್ವದಿಂದ ಜರಾಸಂಧನು ಪಶ್ಚಿಮದಿಂದ ಕಾಲಿಯವನೂ ಬರುವುದು ಒಂದೇ ವೇಳೆಗೆ ಅಂತ ಗೊತ್ತಾಗಿತ್ತು ಆದರೆ ವೇಳೆ ಸಿಂಕ್ರನೈಸ್ ಆಗಲಿಲ್ಲ ಪಶ್ಚಿಮದಿಂದ ಮೊದಲು ಬಂದುಬಿಟ್ಟ ಅವನು ಅದಕ್ಕೆ ಕೃಷ್ಣ ಏನು ಮಾಡಿದ ಊರು ನಾಶವಾಗದೇ ಇರಲಿ ಅಂತ ಸೈನ್ಯವನ್ನು ಬಿಟ್ಟು ಕೈಯಲ್ಲಿದ್ದ ಶಂಖಚಕ್ರಗಳನ್ನು ಕೆಳಗಿಟ್ಟು ಆಯುಧಗಳನ್ನೆಲ್ಲ ಕೆಳಗಿಟ್ಟು ಬೇಕೆಂತ ತಾನೊಬ್ಬನೇ ದಕ್ಷಿಣದ ಕಡೆಗೆ ಹೇಳಿ ಅಂತ ಅವನು ತಿಳ್ಕೊಳ್ಳಿ ಎಂಬುದಾಗಿ ಓಡಿ ಹೋದ ಈ ಓಡಿ ಹೋದದ್ದು ಒಂದು ತಂತ್ರ ರಣತಂತ್ರಗಳಲ್ಲಿ ಓಡಿ ಹೋದಂಥ ನಾಟಕ ಮಾಡಿ ಅನುಸರಿಸಿ ಬರುವ ಶತ್ರು ಆಹಾರವಿಲ್ಲದೆ ಅನ್ನವಿಲ್ಲದೆ ದೇಶದ ಪರಿಚಯವಿಲ್ಲದೆ ಹಣ್ಗಾಯಾಗಿ ನೀರ್ಗಾಯಾಗಿ ಸಾಯುವುದು ಇದು ಒಂದು ತಂತ್ರ ಇದು ತಂತ್ರವಾದ್ದರಿಂದ ಇವತ್ತಿಗೂ ಗುಜರಾತ್ನಲ್ಲಿ ಶ್ರೀಕೃಷ್ಣನನ್ನು ರಣಛೋಡ್ಜಿ ಮಹಾರಾಜ್ ಎಂಬುದಾಗಿ ಕರೀತಾರೆ ಯುದ್ಧ ಬಿಟ್ಟು ಓಡಿದವನು ಎಂಬುದಾಗಿ ಇದು ಒಂದು ತಂತ್ರ ಅಂತ ಜರಾಸಂದನಿಗೂ ಗೊತ್ತಿಲ್ಲ ಕಾಳಿಯವನಿಗೂ ಗೊತ್ತಿಲ್ಲ ಅವನೇನು ಮಾಡಿದ ಕೃಷ್ಣ ಆಯುಧವನ್ನು ಬಿಟ್ಟು ಏಕಾಏಕಿ ಓಡಿದ್ರಿಂದ ಅವನ ಹಿಂದೆ ತಾನೂ ಓಡುವುದಕ್ಕೆ ಆರಂಭ ಮಾಡಿದ ದ್ವಾರಕಾಪುರಿ ಕಡೆಯಿಂದ ಹತ್ತಿರದಲ್ಲಿ ಅಂತ ಇವತ್ತು ಹೇಳುವ ಜಾಗದಲ್ಲಿ ಒಂದು ದೊಡ್ಡ ಗುಹೆ ಇದೆ ಆ ಗುಹೆಯನ್ನೆಲ್ಲೋ ಕೃಷ್ಣ ಪತ್ತೆ ಮಾಡಿದ್ದ ತ್ರೇತಾಯುಗದ ಇಕ್ಷ್ವಾಕು ಮಹಾರಾಜನ ಸೋದರ ಮಾಂಧಾತೃವಿನ ಮಗ ಮುಚುಕುಂದನೆಂಬವನು ದೇವತೆಗಳಿಗೆ ಒಂದು ಯುದ್ಧದಲ್ಲಿ ಸಹಾಯ ಮಾಡಿ ದಣಿದು ವಿಜಯವನ್ನು ಪಡೆದ ಮೇಲೆ ದೇವತೆಗಳಿಂದ ವರ ಕೇಳಿಕೊಂಡಿದ್ದ ನಾನು ಬಹಳ ದೀರ್ಘಕಾಲ ನಿದ್ರೆ ಮಾಡಬೇಕು ನನ್ನ ಯಾರು ಎಬ್ಬಿಸಬಾರದು ಅದಕ್ಕೆ ದೇವತೆಗಳು ಹೇಳಿದರು ಈ ಗುಹೆಯಲ್ಲಿ ಮಲಕ್ಕೋ ಯಾರು ನಿನ್ನನ್ನು ಅಕಾಲದಲ್ಲಿ ಎಬ್ಬಿಸಿದರೆ ನಿನ್ನ ಕಣ್ಣು ದೃಷ್ಟಿಯಿಂದ ಅವನು ಸುಟ್ಟು ಹೋಗಲಿ ಎಂಬುದಾಗಿ ಇವತ್ತಿಗೂ ಜುನಗಡದಲ್ಲಿ ಆ ಗುಹೆಯನ್ನು ತೋರಿಸ್ತಾರೆ ಅಲ್ಲಿ ತನಕ ಬಂದ ಕೃಷ್ಣ ಮಧುರೆಯಿಂದ ಓಡಿ ಬಂದ ಗುಹೆಯಲ್ಲಿ ಹೊಕ್ಕ ಕೂಡಲೇ ಮಲಗಿದ್ದನ್ನು ನೋಡಿದ ಒಂದು ಕಂಬದ ಮರೆಯಲ್ಲಿ ಮರೆಸಿಕೊಂಡ ಅಟ್ಟಿಸಿಕೊಂಡು ಬಂದ ಕಾಲ ಯವನ ಮಲಗಿದ್ದವನನ್ನೇ ಕೃಷ್ಣ ಅಂತ ಭ್ರಮಿಸಿ ಮುಸುಕು ತೆಗೆಯಲಾಗಿ ಎಬ್ಬಿಸಲಾಗಿ ಮುಚುಕುಂದನ ಕಣ್ಣು ದೃಷ್ಟಿಯಿಂದ ಸುಟ್ಟು ಭಸ್ಮವಾದ ಅಂದರೆ ಕಾಲಯವನನ್ನು ಆಯುಧ ಹಿಡಿಯದೆ ಕೃಷ್ಣ ಸಂಹಾರ ಮಾಡಿದ ಆಮೇಲೆ ಮುಚುಕುಂದ ಇದು ಯಾವ ಯುಗ ಎಷ್ಟೊತ್ತು ನಾ ಮಲಗಿದ್ದೆ ಮೋಕ್ಷವನ್ನು ಕೊಡುವಂತ ಕೇಳಲಾಗಿ ಈ ರಾಜಋಷಿ ಈಗ ನಿನಗೆ ಮೋಕ್ಷ ಬೇಡ ಅಂದ ಮೇಲೆ ತಾನೇ ಭೂಮಿಯನ್ನು ಸಂಪಾದನೆ ಮಾಡಿದ್ದವನು ತಪಸ್ಸನ್ನು ಮಾಡಿ ಅವನು ಕೃಷ್ಣ ಸಾಹಿತ್ಯಕ್ಕೆ ಹೋಗ್ತಾನೆ ಎಂಬುದು ಶ್ರೀಮದ್ ಭಾಗವತದ ಕಥೆ ಅದು ಹೀಗಾಗಿ ಜರಾಸಂಧನ ಬಲದಲ್ಲಿ ಕಾಲಯವನನ್ನು ಒಂದು ರೀತಿ ಸಂಹಾರ ಮಾಡಿದ್ದ ಶ್ರೀಕೃಷ್ಣ ಇನ್ನೊಂದು ರೀತಿಯಲ್ಲಿ ಕಂಸನನ್ನು ಅವನ ಅನು ಅನೇಕ ಅನುಚರರನ್ನು ಬಕ ಅಘ ಶಕಟ ಪೂತನೆ ಮೊದಲಾದವರನ್ನೆಲ್ಲ ಮುಗಿಸಿದ್ದ ತಾನೇ ಹೇಳ್ಕೊಳ್ತಾನೆ ಇನ್ನು ಉಳಿದವರು ಯಾರು ಇನ್ನೀ ಕಡೆ ಉಳಿದವರು ಶೂರಸೇನಾ ಭದ್ರಕಾರಾ ಬೋಧಾ ಶಾಲ್ವಾಹ ಪಟಚ್ಚರಾಹ ಶೂರಸೇನರು ಅಂದರೆ ಯಾದವರಲ್ಲಿ ಒಂದು ಪಂಗಡ ಈ ಭದ್ರಕಾರ ಯಾರೋ ಗೊತ್ತಿಲ್ಲ ಶಾಲ್ವರೆಂಬುವರು ಮಧ್ಯಪ್ರದೇಶದವರು ಪಟಚ್ಚರಾಹ ಇವತ್ತಿನ ಹೈದರಾಬಾದ್ ಪ್ರಾಂತದಲ್ಲಿ ಒಂದು ಕಡೆಯವರಂತೆ ಯಾರೋ ಒಬ್ಬರು ಪ್ರವಚನ ಮಾಡುವಾಗ ಅಲ್ಲಿ ಪಟಸ್ಕರರು ಪಟಸ್ಕರ್ ಅಂತ ನೋಡಿವರೆಲ್ಲ ಪಟಚ್ಚರರ ಕಡೆಯವರು ಅಂತ ಹೇಳಿದರು ಸುಸ್ಥಲ ಸುಕುಟ್ಟಾಶ್ಚ ಕುಂತಿ ವಿಸ್ಸಹ ಪಂಚಾಲಾಹ ಮತ್ಸ್ಯಾಹ ಇವರಲ್ಲಿ ನೋಡೋ ಧರ್ಮರಾಜ ಮತ್ಸ್ಯರು ಪಾಂಚಾಲರು ಈ ಉಳಿದವರು ನಿನಗೆ ಅನುಕೂಲವಾಗಿ ನಡ್ಕೊಳ್ತಾರೆ ತೊಂದರೆ ಇಲ್ಲ ಇನ್ನೂ ದಕ್ಷಿಣ ದೇಶದಲ್ಲಿ ಪಾಂಡ್ಯರಿದ್ದಾರೆ ಚೋಳರಿದ್ದಾರೆ ಅವರು ನಿನಗೆ ಅನುಕೂಲವಾಗಿ ನಡ್ಕೊಳ್ಳಬಲ್ಲರು ಯಾಕೆಂದರೆ ಜರಾಸಂದನಿಗೆ ಅಲ್ಲೆಲ್ಲ ತುಂಬ ಪ್ರಾಬಲ್ಯವಿಲ್ಲ ಈಗ ಉಳಿದಿರೋನು ನೀವನೊಬ್ಬನೇ ತುಂಬ ಕಷ್ಟವಾಗಿದೆ ಆ ಜರಾಸಂಧನ ಸಂಹಾರ ಮಾಡಿದ ಹೊರತು ಈ ರಾಜಸೋಯವನ್ನು ಮಾಡಲಾರೆ ನೋಡು ಅವನು ಹದಿನೆಂಟು ಸಲ ದಂಡಯಾತ್ರೆ ಬಂದ ನಾನು ಯಾವ ಕಾಲಯವನನ್ನು ಸಂಹಾರ ಮಾಡಿದ ಮೇಲೆ ಇನ್ನೂ ಹದಿನೇಳು ಸಲ ದಂಡಯಾತ್ರೆ ಬಂದ ಇಷ್ಟರಲ್ಲಿ ಜರಾಸಂಧ ಪ್ರತಿ ವರ್ಷವೂ ತನ್ನ ಸೈನ್ಯವನ್ನು ಹೆಚ್ಚಿಸಿಕೊಂಡು ಸುಮಾರು ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯ ಮಾಡಿದ್ದ ಒಂದು ಅಕ್ಷೋಹಿಣಿಯಿಂದ ಒಂದು ಡಿವಿಷನ್ ಅದೆಲ್ಲ ಲೆಕ್ಕಾಚಾರವಿದೆ ಮಹಾಭಾರತದಲ್ಲೇ ಕೊಟ್ಟಿದ್ದಾರೆ ಇಷ್ಟು ಕುದುರೆ ಇದ್ದರೆ ಇಷ್ಟು ಆನೆ ಇರಬೇಕು ಅಷ್ಟು ಆನೆ ಇದ್ದರೆ ಇಷ್ಟು ರಥ ಇರಬೇಕು ಇಷ್ಟು ರಥ ಇದ್ದರೆ ಇಷ್ಟು ಪದಾರ್ಥಗಳಿರಬೇಕು ಎಂಬುದಾಗಿ ಎಷ್ಟೋ ಲಕ್ಷ ಕೋಟಿ ದೊಡ್ಡ ದೊಡ್ಡ ಡಿವಿಷನ್ ಇವತ್ತಿನ ಡಿವಿಷನ್ ಬೇರೆ ಒಂದು ಯೂನಿಟ್ ಅನ್ನೋ ಅರ್ಥದಲ್ಲಿ ನಾವು ಇಟ್ಕೋಬೋದು ಮಹಾಭಾರತ ಯುದ್ಧದಲ್ಲಿ ಕೌರವ ಪಾಂಡವ ಉಭಯತ್ರ ಸೇನೆಯನ್ನು ಕೂಡಿಸಿದರೂ ಒಟ್ಟು ಹದಿನೆಂಟು ಅಕ್ಷೋಹಿಣಿ ಆಯಿತು ಜರಾಸಂಧ ಒಬ್ಬನಲ್ಲೇ ಇಪ್ಪತ್ತ್ಮೂರಿತ್ತು ಅವನೇನಾದ್ರು ಉಳಿದಿದ್ದರೆ ಮಹಾಭಾರತ ಯುದ್ಧ ಮಾಡಿಸೋದು ಕೃಷ್ಣನ ಕೈಯಲ್ಲಿ ಆಗ್ತಿರಲಿಲ್ಲ ಅದಕ್ಕೋಸ್ಕರವಾಗಿ ತಾನು ಬಲರಾಮ ಸೇರಿ ಪ್ರತಿಯೊಂದು ಸಲವೂ ಊರ ಹೊರಗಡೆ ಮಥುರಾಪಟ್ಟಣದ ಹೊರಗಡೆಯೇ ಜರಾಸಂಧನನ್ನು ಎದುರಿಸಿ ಒಟ್ಟು ಇಪ್ಪತ್ತೊಂದು ಅಕ್ಷೋಹಿಣಿ ಸೇನೆಯನ್ನು ಒಬ್ಬನೇ ನಾಶ ಮಾಡಿದ್ದ ಅಂತ ಅಸಹಾಯ ಶೂರನಿಗೆ ದುರ್ಯೋಧನಾದಿಗಳನ್ನು ಸಂಹಾರ ಮಾಡುವುದು ಕಷ್ಟವಾಗಿರಲಿಲ್ಲ ಇದನ್ನು ಯೋಚನೆ ಮಾಡಿಕೊಳ್ಳಬೇಕು ಆದರೆ ಇನ್ನೂ ಹೆಸರು ಖ್ಯಾತಿ ಗಳಿಸದೇ ಇದ್ದ ಪೊಟೆನ್ಷಿಯಲ್ ದುಷ್ಟರಲ್ಲಲ್ಲಿ ಏನು ಕೂತಿದ್ರು ಅವ್ರನ್ನೆಲ್ಲ ಒಟ್ಟು ಕಡೆ ಒಂದು ಕಡೆ ಸೇರಿಸಿ ಪಟಾಕಿಗಳನ್ನೆಲ್ಲ ತಂದು ರಾಶಿ ಹಾಕಿ ಒಂದು ಫ್ಯೂಸ್ ಕೊನೆಯಲ್ಲಿ ಹಚ್ಚುವಂತೆ ಮಾಡಬೇಕು ಅಂತ ಭೂಭಾರವನ್ನು ಇಳಿಸುವುದಕ್ಕೆ ಮಹಾಭಾರತ ಯುದ್ಧದ ನೆಪವನ್ನು ಮಾಡಿದ ಈಗ ನಿಮಗೆ ಆಶ್ಚರ್ಯವಾಗಬಹುದು ಭೀಷ್ಮದ್ರೋಣರು ದುಷ್ಟರ ಕೂಟದಲ್ಲಿ ಸೇರಿದರು ಅಂದರೆ ಯಾರು ನಂಬ್ತಾರೆ ಕರ್ಣನು ದುಷ್ಟನಾಗಿದ್ದಾನೆ ಅಂದರೆ ನಮ್ಮ ಕರ್ನಾಟಕವ್ರು ನಂಬುವುದೇ ಇಲ್ಲ ದಾನಶೂರು ಕರ್ಣ ದಾನಶೂರು ಕರ್ಣ ಅಂತ ಹೇಳ್ತಾರೆ ಅವರೆಲ್ಲರ ಚರಿತ್ರೆ ಒಬ್ಬನಿಗೆ ಪ್ರಕಟ ದುಷ್ಟತನ ಇರಬಹುದು ಇನ್ನೊಬ್ಬನಿಗೆ ಅವಕಾಶ ಸಿಕ್ಕರೆ ದುಷ್ಟನಾಗ್ತಾನೆ ಅವಕಾಶ ಬಂದಿಲ್ಲದೆ ಇರುವುದರಿಂದ ಶಿಷ್ಟನಂತೆ ನಾಟಕ ಮಾಡ್ತಾನೆ ಸಮಯ ಬಂದರೆ ಗೊತ್ತಾಗೋದು ಇವರು ಬಣ್ಣ ಅಂತ ಇದನ್ನೆಲ್ಲ ವರ್ಣನೆ ಮಾಡ್ತಾನೆ ಕೃಷ್ಣ ಆದ್ದರಿಂದ ನೋಡಪ್ಪ ಈ ಜರಾಸಂದನನ್ನ ಎದುರಿಸಬೇಕು ಜರಾಸಂದನ ಎದುರಿಸೋರು ಸಾಮಾನ್ಯವಲ್ಲ ನಿನ್ನ ದಾಯಾದ್ರಿದ್ದಾರಲ್ಲ ಅವರೇನು ಪುಡಿ ಸಿದ್ಧ ಯೋಚನೆ ಮಾಡಬೇಡ ದುರ್ಯೋಧನಂ ಶಾಂತನವಂ ದ್ರೋಣಂ ದ್ರೋಣಾಯನಿಂ ಕೃಪಂ ಕರ್ಣಂಚ ಶಿಶುಪಾಲಂಚ ರುಕ್ಮಿಣಂಚ ಧನುರ್ಧರಂ ಏಕಲವ್ಯಂ ಧ್ರುವಂ ಶ್ವೇತಂ ಶೈಬ್ಯಂ ಶಕುನಿಮೇವ ಚ ಅಥೈತೆ ಗೌರವೇಣೆಯವ ನ ಯೋಚ್ಚಂತೆ ನರಾಧಿಪಾಹ ನಾಲ್ಕು ದಿಕ್ಕಿಗೆ ನಿನ್ನ ತಮ್ಮಂದರು ದಿಗ್ವಿಜಯಕ್ಕೆ ಹೊರಡುವಾಗ ಪ್ರಾಯಶಃ ನಿನಗಿವರೆಲ್ಲ ಗೌರವ ತೋರಿಸಬಹುದು ಯುದ್ಧ ಮಾಡಿದೀವಿರಬಹುದು ಅದರಲ್ಲಿ ಏಕಲವ್ಯನು ಸೇರಿಸಿದ್ದಾರೆ ಅವತ್ತು ಹೇಳಿದೆವು ಏಕಲವ್ಯನು ಮುಂದೆ ಕೌರವರ ಕಡೆ ಸೇರುವವನು ಶಿಶುಪಾಲಂಚ ಮುಂದೆ ಜರಾಸಂದನೆ ಸತ್ತು ಹೋದ್ಮೇಲೆ ದಾರಿಗೆ ಬಂದವನಂತೆ ನಾಟಕ ಮಾಡಿ ಶಿಶುಪಾರನು ಕಪ್ಪ ಕಾಣಿಕೆ ಕೊಟ್ಟಿರ್ತಾನೆ ರಾಜಸೂಯ ಮುಗಿದ ಮೇಲೆ ಕೃಷ್ಣನ ಮೇಲೆ ಹಗೆತನದಿಂದ ಪ್ರಕಟವಾಗಿ ಧರ್ಮರಾಜನನ್ನು ಎದುರಿಸುವುದಕ್ಕೆ ಸೈನ್ಯ ಕಟ್ಕೊಂಡು ಬಂದಾಗ ಕೃಷ್ಣನಿಂದ ಹತನಾಗಿ ಬೀಳ್ತಾನೆ ಅದೇ ರೀತಿ ರುಕ್ಮಿ ಅಂತ ಒಬ್ಬ ಇದ್ದ ಶ್ರೀಕೃಷ್ಣನನ್ನು ಪ್ರೇಮ ಪತ್ರ ಬರೆದು ಬಗ್ಗಿಸಿ ಮದುವೆ ಮಾಡಿಕೊಂಡವಳು ರುಕ್ಮಿಣಿ ವಿದರ್ಭ ದೇಶದವಳು ಅವಳ ಅಣ್ಣ ಈ ರುಕ್ಮಿ ಇವನಿಗಿನ್ನೂ ನಾಲ್ಕು ದಿನ ತಮ್ಮಂದ್ರಿದ್ರು ತಾನು ತನ್ನ ತಂಗಿಯಾದ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದರೆ ಜರಾಸಂಧನನ್ನು ಓಲೈಸಬಹುದು ಅಂತ ರುಕ್ಮಿ ಇದು ಒಂದು ಪೊಲಿಟಿಕಲ್ ಮ್ಯಾರೇಜು ಅವತ್ತು ದ್ರೌಪದಿ ಕಥೆ ಹೇಳಿದಾಗೆ ಸುಭದ್ರೆ ಕಥೆ ಹೇಳಿದಾಗೆ ಒಂದು ದುಷ್ಟ ಸಂಚನ್ನಿಟ್ಟಿದ್ದ ಅವಳು ಅದನ್ನು ನೋಡದೆ ಕೃಷ್ಣನನ್ನು ಮದುವೆಯಾದಳು ಆಗ ರುಕ್ಮಿ ಪ್ರತಿಜ್ಞೆ ಮಾಡಿದ ಕೃಷ್ಣನನ್ನು ಕೊಂದಲ್ಲದೆ ಊರಿಗೆ ಬರೋದಿಲ್ಲ ಹೀಗಾಗಿ ರುಕ್ಮಿಣಿಯ ದಶೆಯಿಂದ ಜೀವ ಉಳಿಸಿಕೊಂಡಂತಹ ರುಕ್ಮಿ ತಾನು ಊರಿಗೆ ಮರಳಲಾರದೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ಊರಲ್ಲಿ ಭೋಜಕಟವೆಂಬ ಜಾಗದಲ್ಲೇ ರಾಜಧಾನಿಯನ್ನು ಬದಲಾಯಿಸಿಕೊಂಡ ಊರಿಗೆ ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿಂದ ಅವನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿತ್ತು ಮುಂದೆ ಮಹಾಭಾರತ ಯುದ್ಧ ಸಿದ್ಧವಾದಾಗ ಉದ್ಯೋಗ ಪರ್ವದ ಕಥೆಯಲ್ಲಿ ಕೇಳ್ತೇವೆ ಈ ರುಕ್ಮಿಯನ್ನು ಕೌರವರು ಕೇಳಲಿಲ್ಲ ನನ್ನ ಕಡೆಗೆ ಬಾ ಅಂತ ಪಾಂಡವರು ಕೇಳಲಿಲ್ಲ ಇವನಿಗೆ ಬೇಡದೇ ಇದ್ದಂಥ ಒಂದು ತಟಸ್ಥತನ ಬಂದುಬಿಡಿತು ಅನ್ ಅನ್ವಾಂಟೆಡ್ ನ್ಯೂಟ್ರಾಲಿಟಿ ಇದು ಕ್ಷತ್ರಿಯರಿಗೆ ತುಂಬ ಹಿಂಸೆ ಇವತ್ತಿನ ಹಾಗೆ ರಾಜಕಾರಣಿಗಳಿಗೆ ಯಾವುದೋ ಬಣಕ್ಕೆ ಸೇರದೆ ಅದವ್ರ ಮೂಲೆ ಗುಂಪಾಗ್ತಾರೆಯೋ ಒಂದು ಬಣಕ್ಕೆ ಸೇರಬೇಕು ಕೃಷ್ಣನ ಮೇಲೆ ಭಯ ಪಾಂಡವರ ಕಡೆ ಸೇರೋದಕ್ಕೆ ಇಷ್ಟವಿಲ್ಲ ಆದರೆ ವಿಧಿ ಇಲ್ಲದೆ ಇನ್ನೇನು ಯುದ್ಧ ಆರಂಭ ಆಗಬೇಕು ಮೊದಲನೇ ದಿವಸ ಬಂದು ಪಾಂಡವ ಶಿಬಿರದಲ್ಲಿ ತುತೂರಿ ಓದಿದ ಬಾಗಲಕಾಯಿ ಅವರು ಹೋಗಿ ಹೇಳಿದರು ಯಾರೋ ರುಕ್ಮಿ ಅಂತ ಬಂದಿದ್ದಾರೆ ಏನು ಸಮಾಚಾರ ಕೇಳ್ಕೊಂಬ ಅಂದ ಅರ್ಜುನನ ಕೈಯಲ್ಲಿ ಒಳಗಿದ್ದ ಕೃಷ್ಣ ಅರ್ಜುನನಿಗೆ ಹೇಳ್ತಾನವನು ಅಯ್ಯ ಪಾಂಡವರೇ ನೀವು ತುಂಬ ಹೆದರಿದ್ದೀರಂತೆ ನಿಮ್ಮಲ್ಲಿ ಸೈನ್ಯ ಕಡಿಮೆ ಇದೆಯಂತೆ ಏಳು ಕ್ಷೋಹಿಣಿ ಅಂತ ಕೇಳಿದೆ ನನ್ನ ಸೇರಿಸ್ಕೊಳ್ಳಿ ಎಂಟಾಗತ್ತೆ ಅಂತ ಕೇಳಿದಾಗ ಅರ್ಜುನ ಬಂದು ಹೇಳಿದ ಒಳಗಡೆ ಸಮಾಚಾರ ಇದು ಪಾಂಡವರಿಗೆ ಅಪಮಾನವಾಯಿತು ನೀವು ಹೆದರಿದ್ದೀರಂತೆ ನಾನು ಸೈನ್ಯ ತಗೊಳ್ಳಿ ಇದು ಕೇಳುವ ರೀತಿ ಅಲ್ಲ ನಿಮ್ಮ ಸೈನ್ಯ ಬೇಕಾಗಿಲ್ಲ ಹೋಗು ಅಂದರು ಇದರ ಪರಿಣಾಮ ಏನಾಗುತ್ತೆ ಗೊತ್ತೋ ನಿಮಗೆ ಕಾನ್ಸಿಕ್ವೆನ್ಸ್ ನಾನು ಶತ್ರುಪಾಳ್ಯಕ್ಕೆ ಹೋಗ್ತೇನೆ ಅಂತ ದುರ್ಯೋಧನರ ಹತ್ತಿರ ಹೋದ ಅಷ್ಟೊತ್ತಿಗೆ ದುರ್ಯೋಧನ ಗೂಢಚಾರ ಹೇಳಿದರು ಇವನು ರಿಜೆಕ್ಟೆಡ್ ಪಾರ್ಟಿ ಪಾಂಡವರು ಬೇಡ ಅಂದಮೇಲೆ ಬಂದಿದ್ದಾನೆ ಅಂತ ಅದಕ್ಕೆ ಮೊದಲೇ ಮಾನಧನನಾದ ದುರ್ಯೋಧನ ಹೇಳಿದ ನೀವು ಮೊದಲೇ ನನ್ನ ಕಡೆ ಬಂದಿದ್ದು ಸೇರಿಸ್ಕೊಳ್ತಿದ್ದೆ ಅವರು ಬೇಡ ಅಂದಮೇಲೆ ಬಂದಿದ್ದಿ ಆದ್ದರಿಂದ ನನಗೂ ಬೇಡ ಅಂತ ಹೇಳಿದ್ರಿಂದ ಮಹಾಭಾರತ ಯುದ್ಧದಲ್ಲಿ ಎರಡೂ ಕಡೆ ಸೇರಿದ ಜೀವ ಉಳಿಸಿಕೊಂಡ ಭಂಡ ಈ ರುಕ್ಮೆ ಎಂಬುವನು ಆದರೆ ಇಲ್ಲಿ ಕೃಷ್ಣ ಕಥೆ ಹೇಳುವಾಗ ಇವನು ಯಾವ ಕಡೆ ಹೋಗ್ತಾನೋ ನಮಗೆ ಗೊತ್ತಿಲ್ಲ ಆದ್ದರಿಂದ ಯೋಚನೆ ಮಾಡಬೇಕು ರಾಜಶೂಯಕ್ಕಿರುವುದು ಪ್ರಧಾನವಾದ ಅಡ್ಡಿ ಅಂದರೆ ಈ ಜರಾಸಂಧ ಇದು ಒಂದು ದೊಡ್ಡ ಮರ ಹೆಮ್ಮರ ಇದರ ಬೇರುಗಳನೇಕ ಕೆಲವೊಂದು ಬೇರನ್ನಾನೇ ಕತ್ತರಿಸಿ ಹಾಕಿದ್ದೇನೆ ಇನ್ನೊಂದು ಕೆಲವೇ ಕೆಲವು ಉಳ್ಕೊಂಡಿದೆ ಸಹಿ ಹಿ ರಾಜಾಜರಾಸಂಧೋ ಈ ಯಕ್ಷು ಮಹಾದೇವಂ ಮಹಾದೇವ್ ಮಹಾತ್ಮಾನಂ ಉಮಾಪತಿಂ ಅರಿಂದಮ ಮಹಾದೇವ ರುದ್ರನಿಗೆ ಒಂದು ನೂರು ದೊರೆಗಳ ತಲೆಯನ್ನು ಅರ್ಪಿಸ್ತೇನೆ ಅಂತ ಹರಕೆ ಮಾಡಿದ್ದ ನೋಡು ಈ ಎಂಬತ್ತಾರು ಜನ ಸಿಕ್ಕಿಬಿಟ್ಟಿದ್ದಾರೆ ಅವನಿಗೆ ತನ್ನ ಊರಲ್ಲಿ ತಗೊಂಡೋಗಿಟ್ಟಿದ್ದಾನೆ ಗಿರಿವ್ರಜ ಅಂತ ಅನಿಸ್ಕೊಂಡಿದ್ದ ಊರು ಚಕಾರ ಪುರುಷೌ ರಜಂ ಈ ಪುರುಷ ವ್ರಜ ಅಂತ ಹೆಸರಾಯಿತು ಎಲ್ಲಿ ನೋಡಿದ್ರು ರೆಸಾರ್ಟು ಎಲ್ಲಿ ನೋಡಿದ್ರು ಸರಿಯಾದಗಳು ಆದ್ದರಿಂದ ಅವನನ್ನು ಕೊಲ್ಲಬೇಕು ಕೊಲ್ಲದೇ ರಾಜಕೀಯ ಆಗೋದಿಲ್ಲ ಇವತ್ತು ನಾವು ಸರ್ವೋದಯ ಅಂತ ಹೇಳ್ತೇವೆ ಸೋಷಿಯಲಿಸಮ್ ಅಂತ ಹೇಳ್ತೇವೆ ಲೋಕದಲ್ಲಿ ಯಾರೂ ದುಷ್ಟರೇ ಇಲ್ಲ ಎಲ್ಲ ಶಿಷ್ಟರು ಇದು ಒಂದು ಢೋಂಗಿ ಆಶಾವಾದ ಢೋಂಗಿ ಆಶಾವಾದದ ಮೇಲೆ ಸಾಮ್ರಾಜ್ಯ ಕಟ್ಟುವುದಕ್ಕಾಗೋದಿಲ್ಲ ಪ್ರಾಕ್ಟಿಕಲ್ ವ್ಯವಹಾರವನ್ನು ಓದಬೇಕು ವ್ಯವಹಾರ ಜ್ಞಾನ ವ್ಯವಹಾರ ಜ್ಞಾನದಲ್ಲಿ ಜನ ಶಿಷ್ಟರು ದುಷ್ಟರು ಅನ್ನೋ ವರ್ಗೀಕರಣ ಅನಿವಾರ್ಯ ರಾಜಕಾರಣದಲ್ಲಿ ಶಿಷ್ಟರನ್ನು ಸೇರಿಸಿಕೊಳ್ಳಬೇಕು ದುಷ್ಟರನ್ನು ಮುಗಿಸಬೇಕು ಶಸ್ತ್ರಚಿಕಿತ್ಸೆ ಎನ್ನುವುದು ವೈದ್ಯಶಾಸ್ತ್ರದಲ್ಲಿ ಅನಿವಾರ್ಯ ಎಲ್ಲ ಗುಳಿಗೆಗಳಿಂದಲೇ ಹೋಗುವುದಿಲ್ಲ ಎಲ್ಲ ಚೂರ್ಣಗಳಿಂದಲೇ ಹೋಗುವುದಿಲ್ಲ ಎಲ್ಲ ಕಷಾಯದಿಂದಲೇ ಹೋಗುವುದಿಲ್ಲ ಕ್ಯಾನ್ಸರ್ ಅಂತ ಒಂದು ರೋಗ ಬರ್ತದೆ ಅದು ಗುಳಿಗೆಗೆ ಬಗ್ಗೋದಿಲ್ಲ ಬ್ಲಡ್ ಕ್ಯಾನ್ಸರ್ ಅಂತ ಬರ್ತದೆ ಬ್ರೈನ್ ಟ್ಯೂಮರ್ ಅಂತ ಬರ್ತದೆ ಅಲ್ಲಿ ಹೇಗೆ ಶಸ್ತ್ರಚಿಕಿತ್ಸೆ ಅನಿವಾರ್ಯವೋ ರಾಜಕೀಯದಲ್ಲಿಯೂ ದುಷ್ಟರನ್ನು ಮೂಲ ಕಿತ್ತು ಹಾಕಬೇಕು ಚಾಣಕ್ಯನೂ ಹೇಳ್ತಾನೆ ಕೃಷ್ಣನೂ ಹೇಳ್ತಾನೆ ಸಾವಿರ ಜನರನ್ನು ತೆಗೆಯುವುದಕ್ಕಿಂತ ಅವರ ಮೂಲವಾಗಿರೋ ಒಂದು ಬಿಂದುವನ್ನು ಕಿತ್ತು ಹಾಕಿಬಿಟ್ರೆ ಮಿನಿಮಮ್ ವಯಲೆನ್ಸ್ ಅದರಿಂದ ರಾಜ್ಯ ಶ್ರೇಷ್ಠವಾಗುತ್ತೆ ಅಂತ ಆದ್ದರಿಂದ ಭಾರತೀಯರನ್ನು ಕೊಲ್ಲುವ ನಂಬುದು ಸಂಸ್ಕೃತಿಯ ನಂಬಿದವರು ಅಂತ ಅಪಪ್ರಚಾರ ಮಾಡುವುದು ತಪ್ಪಾಗುತ್ತೆ ಬೌದ್ಧ ಮತದ ಜೈನ ಮತದ ಆಶ್ರಯದಲ್ಲಿ ಲೋಕದಲ್ಲಿರುವವರೆಲ್ಲ ಸಮಾಜದ ಸಂದರ್ಭಗಳಿಂದ ಕೆಟ್ಟವರಾಗಿದ್ದಾರೆ ಅಂತ ಇವತ್ತೇನು ಸೋಷಿಯಲಿಸಮ್ನಲ್ಲಿ ಹೇಳ್ತಾರೆ ಅದು ಭಾರತೀಯ ಪ್ರಾಚೀನ ಧರ್ಮಶಾಸ್ತ್ರ ಒಪ್ಪುವುದಿಲ್ಲ ಮನುಷ್ಯನಲ್ಲಿ ಒಲವುಗಳಿರ್ತವೆ ಜನ್ಮಾಂತರ ಅಂತ ಇರ್ತದೆ ಅವನವನ ಕರ್ಮ ಅಂತ ಒಂದಿರ್ತದೆ ಆ ಕರ್ಮಕ್ಕನುಗುಣವಾಗಿ ಒಲವಿಗನುಗುಣವಾಗಿ ಮನುಷ್ಯ ಒಳ್ಳೆಯದನ್ನು ಕೆಟ್ಟದ್ದನ್ನು ಆರಿಸಿಕೊಳ್ತಾನೆ ಆದ್ದರಿಂದ ಕರ್ಮ ಸಿದ್ಧಾಂತಾನುಸಾರವಾಗಿ ರಾಜ್ಯಭಾಗ ರಾಜ್ಯವನ್ನು ಕಟ್ಟುವವರಿಗೆ ಈ ಶಿಷ್ಟರನ್ನು ಪರಿಪಾಲಿಸಿ ದುಷ್ಟರನ್ನು ನಿವಾರಣೆ ಮಾಡುವುದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಈ ದುಷ್ಟಶಿಷ್ಟ ಅನ್ನೋದು ತುಂಬ ಅಗತ್ಯ ಇವತ್ತನ ತುಂಬ ಅಪಪ್ರಚಾರ ಮಾಡ್ತಾರಾದ್ರಿಂದ ನಾವಿನ್ನು ಹೇಳಬೇಕಾಗಿದೆ ಒಂದು ಹೊಲದಲ್ಲಿ ಗದ್ದೆಯಲ್ಲಿ ಕೂಡ ನೀವು ವ್ಯವಸಾಯ ಮಾಡುವಾಗ ಮಧ್ಯದಲ್ಲಿ ಪೈರುಗಳ ಜೊತೆಯಲ್ಲಿ ಮುಳ್ಳು ಗಿಡ ಬೆಳ್ಕೊಂಡ್ರೆ ಅಯ್ಯೋ ಪಾಪ ಅದು ಬೆಳೆದಿದೆಯಲ್ಲ ಅಂತ ಕರುಣೆ ತೋರಿಸೋಕ್ಕಾಗೋದಿಲ್ಲ ಮುಳ್ಳನ್ನು ಕಿತ್ತು ಹಾಕಬೇಕಾಗತ್ತೆ ಬೆಳೆಯನ್ನು ತಿನ್ನುವುದಕ್ಕೆ ಬರ್ತಕ್ಕಂಥ ಪಕ್ಷಿಗಳನ್ನು ಹೊಡೆದೋಡಿಸ್ಬೇಕಾಗತ್ತೆ ಬೇಲಿ ಹಾಕಬೇಕಾಗತ್ತೆ ಪೋಲಿ ದರಗಳನ್ನು ತಪ್ಪಿಸಬೇಕಾಗತ್ತೆ ಏಡಿ ಮೊದಲಾದ ಪ್ರಾಣಿಗಳನ್ನು ತಪ್ಪಿಸಬೇಕಾಗತ್ತೆ ಕೃಷಿ ಹಾಗೂ ಒಂದು ರಾಜ್ಯ ಪರಿಪಾಲನೆ ಹಾಗೆ ಆದ್ದರಿಂದ ಈ ಜರಾಸಂದನನ್ನು ಧರ್ಮಾರ್ಥ ಕಾಮ ಪುರುಷಾರ್ಥಗಳಿಂದ ಬಗ್ಗಿಸುವುದಕ್ಕಾಗುವುದಿಲ್ಲ ಯಾಕೆ ಇದೆಲ್ಲ ಅವನೇ ವಂಚನೆಗೆ ಇಟ್ಕೊಂಡಿದ್ದಾನೆ ಅರ್ಧರಾತ್ರಿಯಲ್ಲಿ ಅವನು ದಾನವನ್ನು ಮಾಡ್ತಾನೆ ಗತಿಗಟ್ಟ ಬ್ರಾಹ್ಮಣರು ಬೇರೆ ಬೇರೆ ಕಡೆಯಿಂದ ಬಂದು ಮದುವೆ ಮಾಡ್ತಾ ಇದ್ದೇನೆ ಯಾಗ ಮಾಡ್ತಿದ್ದೇನೆ ದೇವಸ್ಥಾನ ಕಟ್ತಾ ಇದ್ದೇನೆ ನನಗೆ ಗೋದಾನ ಕೊಡಿ ಭೂದಾನ ಕೊಡಿ ದಾನ ಕೊಡಿ ಅಂತ ಅವನ ಕಡೆ ಈಸ್ಕೊಂಡು ಹೋಗಿ ಜಗತ್ತಲ್ಲೆಲ್ಲ ಹರಡ್ತಿದ್ರು ಜರಾಸಂಧರಂಥ ಧರ್ಮಾತ್ಮ ದಾನಶೂರ ಇಲ್ಲ ರಾಜಕಾರಣಿಗಳು ಹಾಕುವ ಅನೇಕ ವೇಷದಲ್ಲಿ ಇದು ಒಂದು ವೇಷ ಸಿಕ್ಕವ್ರನ್ನೆಲ್ಲ ವಶ ಮಾಡಿಕೊಳ್ಳುವುದಕ್ಕೆ ದಾನ ಮಾಡುವುದು ಅದಕ್ಕೆ ಸುಲಭವಾಗಿ ತುತ್ತಾಗುವವರು ಈ ಬ್ರಾಹ್ಮಣರೆಂಬವರು ಸ್ಪಿರಿಚುವಲಿಸ್ಟು ಗೊಡ್ಡರು ವ್ಯವಹಾರ ಜ್ಞಾನವಿಲ್ಲದೇ ಇದ್ದವರು ಎರಡನೇದು ಅವನು ಭಯಂಕರವಾದ ಉಪಾಸನೆಯನ್ನು ಮಾಡಿ ಅರಮನೆ ಗೋಡೆಯ ಮೇಲೆ ಒಂದು ರಾಕ್ಷಸಿ ಚಿತ್ರವನ್ನು ಬರೆಸಿ ತನಗೆ ಜನ್ಮ ಕೊಟ್ಟವಳವಳು ಜರ ಎಂಬುವಳು ಕಥೆಯನ್ನು ಹೇಳೋಣ ಅವಳನ್ನು ಪ್ರತಿನಿತ್ಯವು ಮದ್ಯದಿಂದ ಮಾಂಸದಿಂದ ತೃಪ್ತಿಪಡಿಸಿ ಇದು ಒಂದು ಭೂತಾನ್ ಪ್ರೇತಗಣಾಂಶಾನ್ಯೇ ಯಜಂತೆ ತಾಮಸ ಜನಾ ಗೀತೆಯಲ್ಲಿ ಭಗವಂತ ಯಜಂತೆ ಸಾತ್ವಿಕಾದ ದೇವಾನೇ ಸಾತ್ವಿಕರು ದೇವತಾ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಯಕ್ಷರಕ್ಷಾಂಸಿ ರಾಜಸಾಹ ಯಕ್ಷರನ್ನು ರಾಕ್ಷಸರನ್ನು ರಾಜಸರು ಪೂಜೆ ಮಾಡ್ತಾರೆ ಭೂತಾನ್ ಪ್ರೇತಗಣಾಂಶಾನ್ಯೇ ಯಜಂತೆ ತಾಮಸ ಜನ ಪೂಜೆ ಮಾಡೋದೆಲ್ಲ ದೇವರಿರಬೇಕು ಅಂತಿಲ್ಲ ತಾಮಸ ರಾಜಸ ವಿವೇಕಾನಂದರು ಒಪ್ಪಿಕೊಳ್ತಾರೆ ಲೋಕದಲ್ಲಿರೋ ಮತಗಳೆಲ್ಲ ಸಾತ್ವಿಕವಲ್ಲ ಕೊಲ್ಲು ಅಂತ ಹೇಳುವುದು ಹೇಗೆ ಸಾತ್ವಿಕ ಮತವಾಗುತ್ತೆ ಕೆಡಿಸು ಅಂತ ಹೇಳುವುದು ಆಕ್ರಮಣ ಮಾಡು ಅಂತ ಹೇಳುವುದು ಅವರವರ ಪದ್ಧತಿಯಲ್ಲಿ ಪರಂಪರೆಯಲ್ಲಿ ಬಂದುಬಿಟ್ಟಿದೆ ನಾವು ಎಲ್ಲವನ್ನು ಸಮೀಕರಣ ಮಾಡುವುದು ತಪ್ಪಾಗುತ್ತೆ ಆದ್ದರಿಂದ ಈ ಜರಾಸಂಧ ಸಾಮಾನ್ಯವಲ್ಲ ಒಂದು ದೃಷ್ಟಿಯಲ್ಲಿ ಬ್ರಾಹ್ಮಣ ಪ್ರಿಯ ಒಂದು ದೃಷ್ಟಿಯಲ್ಲಿ ಹೋಮ ಹವನಗಳನ್ನು ಮಾಡ್ತಾನೆ ಒಂದು ದೃಷ್ಟಿಯಲ್ಲಿ ಶಂಕರನಿಗೆ ಪ್ರಿಯವಾದ ಭಕ್ತ ಅನಿಸ್ಕೊಂಡಿದ್ದಾನೆ ಆದರೆ ದೊರೆಗಳ ತಲೆ ಒಡೆದು ಚಕ್ರವರ್ತಿ ಆಗಬೇಕಂತೆ ಅವನೇ ಪ್ರಧಾನ ಶತ್ರು ಅಂದಾಗ ಧರ್ಮರಾಜ ಕೇಳ್ತಾನೆ ಕೋಯಂ ಜರಾಸಂಧ ಈ ಜರಾಸಂಧ ಅಂದರೆ ಯಾರು ಅವನ ಕಥೆಯನ್ನು ಹೇಳು ಅಂತ ಕೇಳಲಾಗಿ ಶ್ರೀಕೃಷ್ಣ ಜರಾಸಂಧ ಚರಿತ್ರೆಯನ್ನು ಹೇಳ್ತಾನೆ